ಆರತಿ ಎತ್ತಿರೆ ನಾರಿಯರೆಲ್ಲರೂ ಮೂರ್ ಜಗನ್ಮಾತೆ ಮುಕಾಂಬಿಕೆಗೆ ಆರತಿ ಎತ್ತಿರೆ ನಾರಿಯರೆಲ್ಲರೂ ಮೂರ್ ಜಗನ್ಮಾತೆ ಮೂಕಾಂಬಿಕೆಗೆ ಮೂರ್ ಜಗನ್ಮಾತೆ ಮುಕಾಂಬಿಕೆಗೆ ಮೂರ್ ಜಗನ್ಮಾತೆ ಮೂಕಾಂಬಿಕೆಗೆ ಗಂಧ ಚಂದದ ಸಿಂಧೂರ ಕಸ್ತೂರಿ ಇಟ್ಟು ಗಂಧ ಚಂದದ ಸಿಂಧೂರ ಕಸ್ತೂರಿ ಇಟ್ಟು ಚಂದ ಚಂದದ ಮಣಿಮಾಲೆಯ ಹಾಕಿರೆ ಚಂದ ಚಂದದ ಮಣಿಮಾಲೆಯ ಹಾಕಿರೆ ಚಂದ ಚಂದದ ಮಣಿಮಾಲೆಯ ಹಾಕಿರ ಚಂದ ಚಂದದ ಮಣಿಮಾಲೆಯ ಹಾಕಿರೆ ಮಲ್ಲೆ ಚಂಪಕ ಮಾಲೆ ಜಾಜಿ ಸೇವಂತಿಗೆ ಮಲ್ಲೆ माले जाजी सेवंती ಆರತಿ ಎತ್ತಿರೆ ನಾರಿಯರೆಲ್ಲರೂ ಮೂರ್ ಜಗನ್ಮಾತೆ ಮುಕಾಂಬಿಕೆಗೆ ಲೀಲ ವಿನೋದದಿ ಲಾವಣ್ಯ ಶಾಲಿನಿ ಲೀಲ ವಿನೋದಿನಿ ಲಾವಣ್ಯ ಶಾಲಿನಿ ಲೀಲಲೋಚನೆ ಶ್ರೀಶೀಲ ನಿರ್ಮಲೆಗೆ ಮಾನಾಭಿಮಾನಿನಿ ಮಾಂಗಲ್ಯದಾಯಿನಿ ಮಾನಾಭಿಮಾನಿನಿ ದಾಯಿನಿ ಮಣಿ ದ್ವಿಪವಾಸಿನಿ ಶ್ರೀ ಲಕ್ಷ್ಮಿಗೆ ಆರತಿಯತ್ತಿರ ನಾರಿಯರೆಲ್ಲರೂ ಜಗ ಮಾತೆ ಮುಕಾಂಬಿಕೆಗೆ ಅರಿಯದೆ ಮಾಡಿದ ಅಪರಾಧವ ಕ್ಷಮಿಸೆ ಅರಿಯದೆ ಮಾಡಿದ ಅಪರಾಧವ ಕ್ಷಮಿಸೆ ಮರೆಯದೆ ಪಾಲಿಪ ಶ್ರೀ ಜಗ ಜನನಿಗೆ ಮರೆ ಪಾಲಿಪ ಶ್ರೀ ಜಗ ಜನನಿಗೆ ದಿನಕರ ಕೋಟಿ ತೇಜ ಪ್ರಕಾಶಿನಿ ದಿನಕರ ಕೋಟಿ ತೇಜ ಪ್ರಕಾಶಿನಿ ಶಾರದೆ ಸನ್ನುತ ಶ್ರೀ ವರಲಕ್ಷ್ಮಿಗೆ ಆರತಿ ಎತ್ತಿರ ನಾರಿಯರೆಲ್ಲರೂ ಮೂ ಜಗನ್ಮಾತೆ ಮುಕಾಂಬಿಕೆಗೆ ಮೂ ಜಗನ್ಮಾತೆ ಮುಕಾಂಬಿಕೆಗೆ ಮೂ ಜಗನ್ಮಾತೆ ಮುಕಾಂಬಿಕೆಗೆ